ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಸರ್ವಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡು ಅನುಸಂಧಾನಪೂರ್ವಕದಿಂದ ಸಮರ್ಪಣೆ ಮಾಡು ಭಗವಂತ ಅದನ್ನು ಸ್ವೀಕಾರ ಮಾಡಿ ಚಿತ್ ಸುಖವಿತ್ತು ಸಂತೈಪ ಅಂತ ಹಿಂದಿನ ಪದ್ಯದಲ್ಲಿ ತಿಳಿಸಿದ್ರು ಇಲ್ಲಿ ಮಾನನಿಧಿ ಕೈಕೊಂಡು ಸುಖವಿ ಸಂತೇಪ ಸಂತೈಪ ಅಂಥೇಳಿ ಧೇನುವಿನ ದೃಷ್ಟಾಂತ ತೃಣಜಲ ಧೇನು ತಾನುಂಡ್ ಅನವರತ ಪಾಲ್ಗರವತರನಂತೆ ಅಂತ ಈ ಪದದಲ್ಲಿ ತಿಳಿಸ್ತಾರೆ ಏನು ಮಾಡುವ ಕರ್ಮಗಳು ಲಕ್ಷ್ಮೀ ನಿವಾಸನಿಗರ್ಪಿಸಿ ಅನುಸಂಧಾನ ಪೂರ್ವಕದಿಂದ ಸಂದೇಹಿಸದೆ ದಿನ ದಿನದಿ ಮಾನನಿಧಿ ಕೈಕೊಂಡು ಸುಖವಿತ್ತಾನತರ ಸಂತೈಪ ತೃಣಜಲ ಧೇನು ತಾನುಂಡ್ ಅನವರತ ಅಂತ ಗೋವಿನ ದೃಷ್ಟಾಂತವನ್ನು ಕೊಡ್ತಾರೆ ಮಾಡ್ತಕ್ಕಂಥ ಎಲ್ಲ ಕರ್ಮಗಳನ್ನು ಲಕ್ಷ್ಮೀ ನಿವಾಸನಾಗಿರ್ತಕ್ಕಂಥ ಲಕ್ಷ್ಮಿಗೂ ಆಶ್ರಯಕಾರನಾಗಿರ್ತಕ್ಕಂಥ ಪರಮಾತ್ಮನಿಗೆ ಅನುಸಂಧಾನಪೂರ್ವಕದಿಂದ ದಿನ ದಿನದೇ ಅರ್ಪಿಸು ಸಂದೇಹಿಸದೆ ಅರ್ಪಿಸು ಪರಮಾತ್ಮ ಸ್ವೀಕಾರ ಮಾಡ್ತಾನ ಅಂತ ಕೇಳಿದ್ರೆ ನಿಧಿ ಕೈಕೊಂಡು ಮಾನ ಅಂದರೆ ಜ್ಞಾನನ ನಿಧಿಯಾಗಿರ್ತಕ್ಕಂಥ ಸರ್ವೋತ್ತಮನಾದ ಪರಮಾತ್ಮ ಅದನ್ನು ಸ್ವೀಕಾರ ಮಾಡಿ ಸುಖವಿತ್ತು ಆನತರ ಭ ಸಂತೈಪ ಆನತರು ಅಂದರೆ ಭಕ್ತರು ಅವರನ್ನು ಸಂತೈಪ ಸದಾಕಾಲದಲ್ಲಿ ರಕ್ಷಣೆ ಮಾಡ್ತಾನೆ ದೃಷ್ಟಾಂತವನ್ನು ಕೊಡ್ತಾರೆ ತೃಣ ಜಲ ಧೇನು ತಾನು ಡನಭರತ ಪಾಲ್ಗರೆಬತಾರನಂತೆ ಅಂತ ಹಸುವಿಗೆ ಸ್ವಲ್ಪ ಹುಲ್ಲು ಕುಡಿಲಿಕ್ಕೆ ಸ್ವಲ್ಪ ನೀರು ಕೊಟ್ಟರು ಕೂಡ ಅದು ನಮಗೆ ಹುಲ್ಲು ನೀರು ಅದನ್ನೇ ವಾಪಸ್ ಕೊಡದೆ ಹಾಲನ್ನು ನೀಡಿ ಹೇಗೆ ಸುಖವನ್ನು ಸುಖವನ್ನು ಪಡಿಸುತ್ತೋ ಅದೇ ರೀತಿಯಾಗಿ ನಾವು ಮಾಡಿದಂತಕ್ಕಂಥ ಕರ್ಮಗಳು ಕಾಯಿಕ ವಾಚಿಕ ಮಾನಸಿಕ ಎಲ್ಲ ಕರ್ಮಗಳು ಎಷ್ಟೇ ಅಲ್ಪವಾಗಿದ್ದರೂ ಭಕ್ತಿಪೂರ್ವಕವಾಗಿ ಸಮರ್ಪಣೆ ಮಾಡಿದ್ರೆ ಅವುಗಳನ್ನು ಸ್ವೀಕಾರ ಮಾಡಿ ಚಿಚ್ಚು ಕವಿತ್ತು ಸಂತೈಪ ಆನಂದವನ್ನೇ ಕೊಡ್ತಾನೆ ಸ್ವರೂಪ ಆನಂದವನ್ನು ಅಭಿವ್ಯಕ್ತಿ ಮಾಡಿಕೊಡ್ತಾನೆ ಭಗವಂತ ಗೋವು ಹುಲ್ಲನ್ನು ತಿಂದು ಅದಕ್ಕೆ ಪ್ರತಿಯಾಗಿ ನಮಗೆ ವೃದ್ಧ ಪರ್ಯಂತ ಅಮೃತ ಸದೃಶವಾಗಿರ್ತಕ್ಕಂಥ ಹಾಲನ್ನು ಕೊಡುತ್ತೆ ಅದರಂತೆ ಗೋವಿಂದನಾಗಿರ್ತಕ್ಕಂಥ ಪರಮಾತ್ಮ ನಮ್ಮ ಕರ್ಮಕ್ಕೆ ಪ್ರತಿಯಾಗಿ ಜ್ಞಾನಾಮೃತವನ್ನು ಕೊಡ್ತಾನೆ ತತ್ವಜ್ಞಾನ ದ್ವಾರ ಮೋಕ್ಷವನ್ನೇ ಕೊಡ್ತಾನೆ ಭಗವಂತ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಆದ್ದರಿಂದ ಸರ್ವಕರ್ಮ ಸಮರ್ಪಣೆಯನ್ನು ಅನಂತ ರೂಪಗಳಿಂದ ನಮ್ಮೊಳಗೆ ಬಿಂಬನಾಗಿ ನಿಂತು ಮಾಡಿಸಿರ್ತಕ್ಕಂಥ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡಬೇಕು ಸರ್ವಕರ್ಮಗಳನ್ನು ಸಮರ್ಪಣೆ ಮಾಡಬೇಕು ಅಂತಾದರೆ ಅವನಿಗೆ ಅರ್ಪಣೆ ಮಾಡೋದಕ್ಕಾಗಿ ಕರ್ಮಾಚರಣೆಯನ್ನು ಮಾಡಬೇಕು ಕರ್ಮಣ ಜ್ಞಾನ ಮಾತನೋತಿ ಜ್ಞಾನ ಅನ್ನೋ ಅಮೃತವನ್ನು ಭಗವಂತ ಕರ್ಮದಿಂದ ಕೊಡ್ತಾನೆ ಅಂದರೆ ಕರ್ಮಾಚರಣೆ ಮಾಡಿದ್ದಕ್ಕೆ ಫಲರೂಪವಾಗಿ ಕೊಡ್ತಾನೆ ಅವನಿಗೆ ಅರ್ಪಣೆ ಮಾಡಬೇಕು ಅಂತಾದಮೇಲೆ ಅವನಿಗೆ ಪ್ರಿಯವಾಗಿರ್ತಕ್ಕಂಥ ಸತ್ಕರ್ಮಗಳನ್ನೇ ಮಾಡಬೇಕೇ ಹೊರತು ದುಷ್ಕರ್ಮಗಳನ್ನು ಪರಮಾತ್ಮ ಎಂದೂ ಸ್ವೀಕಾರ ಮಾಡೋದಿಲ್ಲ ಅಂದರೆ ಅದನ್ನು ಉದ್ದೇಶಪೂರ್ವಕವಾಗಿ ಮಾಡಿ ಅರ್ಪಣೆ ಮಾಡಿದ್ರೆ ಅದಕ್ಕೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲವನ್ನು ಕೊಡೋದಿಲ್ಲ ಪಾಪಕರ್ಮವನ್ನು ಅರ್ಪಣೆ ಮಾಡಬೇಕು ಮಾಡ್ತೀವಿ ನಿಜ ದ್ವಂದ್ವ ಕರ್ಮ ಸಮರ್ಪಣೆ ಅಂತ ಆದರೆ ಅವನಿಗೆ ಅರ್ಪಣೆ ಮಾಡೋದಕ್ಕಾಗಿಯೇ ಪಾಪಕರ್ಮವನ್ನು ಮಾಡಲೂಬಾರ್ದು ಯಾರೂ ಮಾಡೋದಿಲ್ಲ ಪಾಪಕರ್ಮ ಮಾಡಿದರೆ ಆವಾಗ ಅರ್ಪಣಾ ಭಾವ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಬರಲಿಕ್ಕೂ ಶಕ್ಯ ಇಲ್ಲ ಹಂಗಾರೆ ಪಾಪಕರ್ಮ ಸಮರ್ಪಣೆ ಮಾಡ್ತೀವಿ ಅಂತಾದರೆ ಪ್ರಾರಬ್ಧ ಕರ್ಮವಶಾತು ಅಥವಾ ಜೀವದ್ವಯ ಆವೇಶದಿಂದನೋ ಅಜ್ಞಾನ ನಿಮಿತ್ತನೋ ಅಥವಾ ಪ್ರಮಾದದಿಂದ ಆಗಿ ಹೋಗಿರ್ತಕ್ಕಂಥ ಪಾಪಕರ್ಮವನ್ನು ಅರ್ಪಣೆ ಮಾಡಬೇಕಷ್ಟೇ ಪುಣ್ಯಕರ್ಮವನ್ನು ಪೂಜಾತ್ವೇನ ಸಮರ್ಪಣೆ ಪಾಪಕರ್ಮವನ್ನು ಪರಿಮಾರ್ಜನತ್ವೇನ ಸಮರ್ಪಣೆ ಹೀಗೆ ಭಗವಂತನಿಗೆ ಪ್ರೀತಿಕರವಾಗಿರ್ತಕ್ಕಂಥ ಸತ್ಕರ್ಮಗಳನ್ನು ಅನಂತ ರೂಪಗಳಿಂದ ಬಿಂಬನಾಗಿ ನೀನೇ ನಿಂತು ನಮ್ಮೊಳಗೆ ಮಾಡಿಸಿದೀಯಾ ಅಂತ ಅರ್ಪಣೆ ಮಾಡಿದರೆ ಭಗವಂತ ಅದನ್ನು ಸ್ವೀಕಾರ ಮಾಡಿ ಚಿಚ್ಚುಕವಿತ್ತು ಸಂತೈಪ ನಮ್ಮ ಸ್ವರೂಪ ಸುಖವನ್ನು ಅಭಿವ್ಯಕ್ತಿ ಮಾಡಿ ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಭಗವಂತನಿಗೆ ಇಷ್ಟವಾದ ಕರ್ಮಗಳು ಯಾವುದು ಏನು ಅನ್ನೋದನ್ನು ಶ್ರುತಿ ಸ್ಮೃತಿ ಹರೆಯರಾಜ್ಞ ಶ್ರುತಿ ಅಂದರೆ ವೇದಗಳು ಸ್ಮೃತಿ ಅಂದರೆ ಪುರಾಣಗಳ ಮೂಲಕ ಭಗವಂತನೇ ಅದನ್ನು ತಿಳಿಸಿಯಾನೆ ಅದೇ ಶಾಸನ ಜೀವರಿಗೆ ಮಾಡಿರ್ತಕ್ಕಂಥದ್ದು ತೇಷಾಂ ದುಃಖ ಪ್ರಹರಣಾಯ ಶ್ರುತಿರೇಷ ಪ್ರವರ್ತತೆ ಅಂತ ಜೀವರಿಗಿರ್ತಕ್ಕಂಥ ದುಃಖದ ಪರಿಹಾರಕ್ಕಾಗಿ ಭಗವಂತ ವೇದ ಪುರಾಣಗಳಲ್ಲಿ ಕರ್ಮಾಚರಣೆಯನ್ನು ಯಾವ ರೀತಿಯಾಗಿ ಜೀವ ಮಾಡಬೇಕು ಅದ್ರ ಮೂಲಕ ಅವನು ಯಾವ ರೀತಿಯಾಗಿ ದುಃಖವನ್ನು ಪರಿಹಾರ ಮಾಡ್ಕೋಬೇಕು ಅಂತ ತಿಳಿಸಿಯಾನೆ ಆದ್ದರಿಂದ ಕರ್ಮಾಚರಣೆ ಅನ್ನೋದು ಅತ್ಯಂತ ಅವಶ್ಯಕ ಅದು ಭಗವಂತನ ಆಜ್ಞೆ ಆದ್ದರಿಂದ ಹರೆಯರ ಆಜ್ಞೆ ಅನ್ನೋ ಕಾರಣಕ್ಕಾಗಿ ಕರ್ಮವನ್ನು ಮಾಡಬೇಕು ಅಂತಹ ಕರ್ಮ ಭಗವಂತನಿಗೆ ಪ್ರಿಯವಾಗಿರ್ತಕ್ಕಂಥ ಸತ್ಕರ್ಮಗಳನ್ನು ಮಾಡಿ ಲಕ್ಷ್ಮೀ ನಿವಾಸನಿಗೆ ಅರ್ಪಿಸು ಅನುಸಂಧಾನ ಪೂರ್ವಕದಿಂದ ಅನುಸಂಧಾನ ಪೂರ್ವಕವಾಗಿ ಕರ್ಮಾಚರಣೆ ಅನುಸಂಧಾನ ಪೂರ್ವಕವಾಗಿ ಸಮರ್ಪಣೆ ಸಂದೇಹಿಸದೆ ಅರ್ಪಣೆ ಮಾಡಬೇಕಾದ್ರೆ ಸಂಶಯಾತ್ಮ ವಿನಶತಿ ಸಂಶಯ ಮಾಡಬೇಡ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡು ಯಾವಾಗ ಮಾಡಬೇಕು ಅಂದರೆ ದಿನ ದಿನದಿ ಅರ್ಪಿಸು ದಿನ ದಿನದಿ ಅಂದರೆ ಪ್ರತಿನಿತ್ಯ ಇಷ್ಟೇ ಕರ್ಮ ಅಂತಲ್ಲ ಸದಾಕಾಲ ಮಾಡ್ತಕ್ಕಂಥ ಕಾಯಿಕ ವಾಚಿಕ ಮಾನಸಿಕ ಎಲ್ಲ ಕರ್ಮಗಳನ್ನು ಕೂಡ ಅನಂತ ರೂಪಗಳಿಂದ ಅವನೇ ನಿಂತು ನನ್ನ ಮೂಲಕ ಮಾಡಿಸ್ತಾ ಇದ್ದಾನೆ ತಾನು ಮಾಡಿ ಮಾಡಿಸ್ತಾನೆ ಬಿಂಬಕ್ರಿಯೆಯಂತೆ ಪ್ರತಿಬಿಂಬ ಕ್ರಿಯೆ ಅಂತ ಈ ರೀತಿಯಾಗಿ ಅರ್ಪಣೆ ಮಾಡಿದರೆ ಮಾನನಿಧಿ ನಿಧಿಯಾಗಿರ್ತಕ್ಕಂಥ ಸರ್ವಜ್ಞ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಜೀವರಿಗಿರ್ತಕ್ಕಂಥ ಅಲ್ಪ ನೋಡಿ ಆ ಶಕ್ತಿಗೆ ಅನುಗುಣವಾಗೇ ಕರ್ಮಾಚರಣೆಯ ವಿಧಿಯನ್ನು ವಿಧಿಸ್ತಾನೆ ಹೊರತು ಅಲ್ಪಶಕ್ತಿ ಅಸಾರ್ವಜ್ಞತ್ವ ಅಸ್ವಾತಂತ್ರ್ಯ ಇತ್ಯಾದಿ ದೋಷಗಳಿಂದ ಯುಕ್ತನಾಗಿರ್ತಕ್ಕಂಥ ಜೀವರಿಗೆ ಭಾರೀ ಗಹನವಾದ ಕರ್ಮಗಳನ್ನು ಶಾಸ್ತ್ರದಲ್ಲಿ ಎಲ್ಲೂ ಭಗವಂತ ನಮಗೆ ಹೇಳೇ ಇಲ್ಲ ಯಥಾಶಕ್ತಿ ಶಕ್ತಿ ಯಥಾ ಜ್ಞಪ್ತಿ ಇಂತಿಂಥ ಕರ್ಮಗಳನ್ನು ಇಂತಿಂಥ ವರ್ಣದವರು ಇಂತಿಂಥ ಆಶ್ರಮದವರು ಮಾಡಬೇಕು ಅಂತ ತಿಳಿಸಿಯಾನೆ ನಾಶಕ್ಕೆ ಶಾಸ್ತ್ರಚೋದನ ಈ ಯಥಾಶಕ್ತಿ ಯಥಾಜ್ಞಪ್ತಿ ಅವರಿಗೆ ಅಂದರೆ ಅವರವರ ವರ್ಣಾಶ್ರಮಕ್ಕೆ ವಿಹಿತವಾದ ಕರ್ಮಗಳನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ಜೀವರ ಅಶಕ್ತತೆಯಿಂದ ಕರ್ಮಗಳಲ್ಲಿ ಲೋಪದೋಷಗಳು ಸಂಭವಿಸ್ತವೆ ಇದು ಸಹಜ ಸರ್ವಜ್ಞನಾಗಿರ್ತಕ್ಕಂಥ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ಅವರ ಅಶಕ್ತಿಯನ್ನು ಲೋಪದೋಷಗಳನ್ನು ಅವರ ಅಸಾರ್ವಜ್ಞತ್ವವನ್ನೆಲ್ಲ ನೋಡೇ ಆ ಲೋಪದೋಷಗಳನ್ನು ಕ್ಷಮ ಮಾಡ್ತಾನೆ ಕ್ಷಮಾ ಸಮುದ್ರ ಕರುಣಾ ಆಗಿರ್ತಕ್ಕಂಥ ಪರಮಾತ್ಮ ಅದಕ್ಕೆ ನಮಗೆ ನಾಮತ್ರಯ ಮಂತ್ರ ಜಪವನ್ನು ಮಾಡಲಿಕ್ಕೆ ಆದೇಶವನ್ನು ಅವನೇ ಮಾಡ್ತಾನೆ ಮಧ್ಯೆ ಮಂತ್ಯೆ ಮಂತ್ರ ತಂತ್ರ ಸ್ವರ ವರ್ಣ ಲೋಪ ದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಮಂತ್ರ ಜಪಂ ಕರಿಷ್ಯೇನ್ ಅಚ್ಯುತಾಯನ್ಮ ಅನಂತಾಯನ್ಮ ಗೋವಿಂದಾಯನ್ಮ ಅಂತ ಅಂದ್ರೆ ಅರ್ಥ ಉದ್ದೇಶಪೂರ್ವಕವಾಗಿ ಅಲ್ಲ ಅಪರಿಹಾರ್ಯವಾಗಿ ಲೋಪದೋಷಗಳು ಘಟಿಸಿದರೆ ಆ ಪಾಪ ಪರಿಹಾರಕ್ಕಾಗಿ ಈ ರೀತಿಯಾಗಿ ಅಚ್ಯುತ ಎನ್ಮ ಅನಂತ ಎನ್ಮ ಗೋವಿಂದ ಅಂತ ನಾಮತ್ರೇಯ ಮಂತ್ರ ಜಪವನ್ನು ಚಿಂತನೆ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿದರೆ ಪೂರ್ಣ ಫಲವನ್ನೇ ಕೊಡ್ತಾನೆ ಭಗವಂತ ಆದ್ದರಿಂದ ಕರ್ಮಾಚರಣೆಯನ್ನು ಮಾಡತಕ್ಕಂಥ ಭಕ್ತ ಎಷ್ಟು ಎಚ್ಚರಿಕೆಯಿಂದ ಕರ್ಮವನ್ನು ಮಾಡಬೇಕು ಅಂತಾದರೆ ನಿಷಿದ್ಧ ಕರ್ಮವನ್ನು ಮಾಡಲೇಬಾರದು ವಿಹಿತ ಕರ್ಮಾಚರಣೆಯನ್ನು ಮಾಡಲೇಬೇಕು ವಿಧಿ ನಿಷೇಧ ಯಾವುದು ಅಂತ ಧರ್ಮ ಯಾವುದು ಅಧರ್ಮ ಯಾವುದು ಯಾವುದು ವಿಹಿತ ಯಾವುದು ನಿಷಿದ್ಧ ಅಂತ ತಿಳ್ಕೊಳ್ಳುವಂತಹ ಜ್ಞಾನ ಸಾಮರ್ಥ್ಯ ಇದ್ದರೂ ಕೂಡ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡದೆ ಅಜ್ಞಾನದಿಂದ ತಪ್ಪು ಮಾಡಿದ್ರೆ ಭಗವಂತ ಸರ್ವತಾ ಕ್ಷಮ ಮಾಡೋದಿಲ್ಲ ಹಾಗೆ ತಪ್ಪು ಮಾಡುವವನು ಆ ಪಾಪಕರ್ಮವನ್ನು ಸಮರ್ಪಣೆ ಮಾಡೋದೇ ಇಲ್ಲ ಮಾಡಲಿಕ್ಕೆ ಅವನಿಗೆ ಮನಸ್ಸೇ ಬರೋಲ್ಲ ಯಾಕೆ ಅಂದರೆ ಅವನಿಗೆ ಭಗವಂತನಲ್ಲಿ ಭಕ್ತಿ ಇಲ್ಲ ಭಕ್ತಿ ಇಲ್ಲದೇ ಇದ್ದವನಿಗೆ ಶಾಸ್ತ್ರದಲ್ಲಿ ಅಧಿಕಾರನೇ ಇಲ್ಲ ಅವನಿಗೆ ಪಾಪಕರ್ಮ ಸಮರ್ಪಣೆ ಮಾಡಬೇಕು ಅಂತ ಶಾಸ್ತ್ರ ಹೇಳೋದೂ ಇಲ್ಲ ಆದ್ದರಿಂದ ಭಕ್ತನಾಗಿರ್ತಕ್ಕಂಥವನು ಶಾಸ್ತ್ರದ ಜ್ಞಾನವನ್ನು ಪಡ್ಕೊಂಡು ಶಾಸ್ತ್ರಜನ್ಯ ಜ್ಞಾನವನ್ನು ಗುರುಗಳ ಮೂಲಕ ಪಡ್ಕೊಂಡು ಅದರಲ್ಲಿ ವಿಹಿತವಾಗಿರ್ತಕ್ಕಂಥ ಯಜ್ಞಾದಿ ಕರ್ಮಗಳನ್ನು ಮಾಡಬೇಕು ಅದನ್ನು ಭಕ್ತಿಯಿಂದ ಮಾಡಬೇಕು ವಿಹಿತ ಕರ್ಮಗಳನ್ನು ಮಾಡಿ ಭಕ್ತಿ ಇರಲಿಲ್ಲ ಅಂತಾದರೆ ಆ ಕರ್ಮಕ್ಕೆ ಫಲ ಇಲ್ಲ ಅದರ ಬದಲಾಗಿ ಅನರ್ಥನೇ ಉಂಟಾಗತ್ತೆ ಅಕಸ್ಮಾತ್ ಭಕ್ತಿ ಇಲ್ಲ ಡಂಬಾಚಾರಕ್ಕಾಗಿ ಕೀರ್ತಿಗಾಗಿ ಪ್ರತಿಷ್ಠೆಗಾಗಿ ದೊಡ್ಡ ದೊಡ್ಡ ಮಹಾಮಹಾಯಾಗಗಳನ್ನು ಮಾಡಿ ಯಜ್ಞದಲ್ಲಿ ಪಶುಬಲಿಯನ್ನೆಲ್ಲ ಕೊಟ್ಟರೂ ಕೂಡ ಅದರಿಂದ ಆ ವಿಗಶನ ವಿಷಸನ ಅನ್ನೋ ಹೋಮಕ್ಕೆ ಘೋರ ನರಕ ಪ್ರಾಪ್ತಿ ಅಂಧಂತಮಸ್ಯ ಪ್ರಾಪ್ತಿ ಹೊರತು ಸ್ವರ್ಗಾದಿ ಲೋಕಗಳ ಪ್ರಾಪ್ತಿ ಅನ್ನೋದು ಸರ್ವತಾ ಇಲ್ಲ ಭಾಗವತ ಇಪ್ಪತ್ತ ಎಂಟು ಪ್ರಧಾನವಾಗಿರ್ತಕ್ಕಂಥ ನರಕಗಳನ್ನು ವರ್ಣನೆ ಮಾಡುತ್ತೆ ಆ ನರಕದಲ್ಲಿ ವಿಶ್ವಸನ ಅನ್ನೋ ನರಕನೂ ಕೂಡ ಒಂದು ಆದ್ದರಿಂದ ಕೀರ್ತಿಗಾಗಿ ಪ್ರತಿಷ್ಠೆಗಾಗಿ ಭಕ್ತಿ ಇಲ್ಲದೆ ಪಶುಬಲಿಯನ್ನು ಕೊಟ್ಟು ಯಜ್ಞ ಮಾಡಿದರೂ ಕೂಡ ನರಕನೇ ಆಗತ್ತೆ ಯಾಕೆಂದರೆ ಭಕ್ತಿ ಇಲ್ಲದೆ ಭಕ್ತಿ ರಹಿತವಾಗಿರ್ತಕ್ಕಂಥ ಯಜ್ಞ ಭಕ್ತಿ ಸಹಿತವಾಗಿ ಜ್ಞಾನ ಅನುಸಂಧಾನ ಸಹಿತವಾಗಿ ಯಜ್ಞಾದಿಗಳನ್ನು ಕರ್ಮ ಮಾಡಿದ್ರೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಅನ್ನೋದು ಬರುತ್ತೆ ಭಕ್ತಿಯಿಂದ ಮಾಡಿರ್ತಕ್ಕಂಥ ಕರ್ಮಾಚರಣೆಯಲ್ಲಿ ಅಶಕ್ತಿ ಅಥವಾ ಅಸ್ವಾತಂತ್ರ್ಯ ಅಜ್ಞಾತ ಜೀವದ್ವಯ ಆವೇ ಆವೇಶ ಈ ರೀತಿಯಾಗಿ ನಾನಾ ಕಾರಣಕ್ಕಾಗಿ ಲೋಪದೋಷಗಳ ಘಟನೆ ಆದರೆ ಕಾರಣಾಂತರದಿಂದ ಕರ್ಮ ಅರ್ಧದಲ್ಲಿ ನಿಂತರೂ ಸರಿಯೇ ಆ ಕರ್ಮ ಅನ್ನೋದು ನಿಷ್ಫಲ ಆಗೋದಿಲ್ಲ ಕರ್ಮ ಮಾಡುವ ಇಚ್ಛೆ ಬಂದರೂ ಸಾಕು ಅದಕ್ಕೆ ಫಲ ಅನ್ನೋದು ಬರುತ್ತೆ ಪ್ರಾರಂಭ ಮಾತ್ರ ಮಿಚ್ಚಾವ ವಿಷ್ಣು ಧರ್ಮೇ ನನಿಷ್ಫಲ ಅಂತ ಪ್ರಾರಂಭ ಇಂಥ ಕರ್ಮವನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದರೂ ಸಾಕು ಅದಕ್ಕೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಬರುತ್ತೆ ಅಂತ ಶಾಸ್ತ್ರ ತಿಳಿಸುತ್ತೆ ಕಾಶಿ ಯಾತ್ರೆಗೆ ಹೋಗ್ತೀನಿ ಸಂಕಲ್ಪ ಮಾಡಿದರೂ ಸಾಕು ಫಲ ಅನ್ನೋದು ಬರುತ್ತೆ ಆ ಪುಣ್ಯ ವಿಶೇಷದಿಂದ ಯಾತ್ರೆ ಮಾಡುವಂತಹ ಶಕ್ತಿಯನ್ನು ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಸರ ಪರಿಕರಗಳನ್ನು ಭಗವಂತ ಒದಗಿಸ್ತಾನೆ ಆದ್ದರಿಂದ ಆ ಎಲ್ಲ ಕರ್ಮಗಳನ್ನು ಕಾಯಿಕ ವಾಚಿಕ ಮಾನಸಿಕ ತ್ರಿಕರಣ ಶುದ್ಧಪೂರ್ವಕವಾಗಿ ಆ ಕರ್ಮಗಳನ್ನು ಲಕ್ಷ್ಮೀ ನಿವಾಸನಿಗೆ ಅರ್ಪಿಸೋ ಅನುಸಂಧಾನ ಪೂರ್ವಕದಿಂದ ಅಂತ ಬರೇ ಪರಮಾತ್ಮನಿಗೆ ಅರ್ಪಣೆ ಮಾಡು ಅಂತ ಹೇಳ್ಬೋದಾಯಿತು ಸಮಸ್ತ ಜಗತ್ತಿನ ಒಡತಿ ಸಮಸ್ತ ಜನನಿ ಲೋಕಕ್ಕೆ ಜನನಿ ಅಂತ ಆದರೆ ಲಕ್ಷ್ಮೀದೇವಿ ಅವಳು ಹೆತ್ತ ಮಕ್ಕಳ ಅಪರಾಧವನ್ನು ಕ್ಷಮಾ ಮಾಡ್ತಾಳೆ ಅಂತಹ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ ಕರ್ಮಗಳನ್ನು ಸಮರ್ಪಣೆ ಮಾಡು ಯತ್ ಕರೋಷಿ ಯದಶ್ನಾಸಿ ಹೋಷಿ ದದಾತಿ ಯತ್ ಯತ್ ತಪಸ್ಸಸಿ ಕೌಂತೆಯ ತತ್ ಕುರುಶ್ವಮದರ್ಪಣಂ ಅಂತ ಪರಮ ಭಕ್ತನಾಗಿರ್ತಕ್ಕಂಥ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಪ್ರೀತಿಯಿಂದ ಗೀತೆಯಲ್ಲಿ ಹೇಳ್ತಾನೆ ಏನೇನು ಕರ್ಮಗಳನ್ನು ಮಾಡ್ತೀಯೋ ಎದ್ ಕರೋಷಿ ಎದ್ ಅಶ್ನಾಸಿ ಎಜ್ಜು ಹೋಷಿ ಆ ಎಲ್ಲವನ್ನು ದದಾಸಿ ಯತ್ ಎಲ್ಲವನ್ನು ನನಗೆ ಅರ್ಪಣೆ ಮಾಡು ಕರ್ಮದ ಶುದ್ಧಿ ಆಗಬೇಕು ಅಂದರೆ ವಿನಾ ಶುದ್ಧಿ ಮದರ್ಪಣಂ ಅಂತ ವೈದೇವರಿಗೆ ಅರ್ಪಣೆ ಮಾಡಿದರೆ ಅದನ್ನು ಶುದ್ಧ ಮಾಡಿ ಆ ಲೋಪದೋಷಗಳನ್ನೆಲ್ಲ ಪರಿಮಾರ್ಜನೆ ಮಾಡಿ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ ಆದ್ದರಿಂದ ಸಂದೇಹಿಸದೆ ಇದನ್ನು ಅರ್ಪಣೆ ಮಾಡಲೋ ಬಿಡಲೋ ಅಂತ ಸಂದೇಹ ಮಾಡಬೇಡ ಅನುಸಂಧಾನಪೂರ್ವಕದಿಂದ ಅರ್ಪಿಸು ಅನುಸಂಧಾನಕ್ಕೆ ಇಷ್ಟು ಮಹತ್ವ ಇರಲಿಲ್ಲ ಅಂತಾದರೆ ಗಂಗಾದಿ ನದಿಗಳಲ್ಲಿ ಇರ್ತಕ್ಕಂಥ ಜಲಚರಗಳು ಯಾವತ್ತೋ ಮೋಕ್ಷವನ್ನು ಹೊಂದಬೇಕಾಗಿತ್ತು ಯಾಕೆ ಹೊಂದಿಲ್ಲ ಅಂದರೆ ಜ್ಞಾನವೂ ಇಲ್ಲ ಅನುಸಂಧಾನವೂ ಇಲ್ಲ ಅದೇ ಜೀವಮಾನದಲ್ಲಿ ಒಂದು ದಿನ ಗಂಗೆಯಲ್ಲಿ ಅನುಸಂಧಾನಪೂರ್ವಕವಾಗಿ ಜ್ಞಾನೋತ್ತರದಿ ಸ್ನಾನ ಮಾಡಿದರೂ ಕೂಡ ಉತ್ಕೃಷ್ಟವಾದ ಫಲ ಅನ್ನೋದು ಬರೋದಕ್ಕೆ ಅನುಸಂಧಾನದ ಮಹತ್ವ ಅಂತ ಆದ್ದರಿಂದ ಪೂರ್ವಕದಿಂದ ಅರ್ಪಿಸು ಸಂದೇಹಿಸದೆ ಅರ್ಪಿಸು ದಿನ ದಿನದೇ ಅರ್ಪಿಸು ಅಂತ ದಾಸರಿ ನಮಗೆ ಹೇಳ್ತಾರೆ ಏನು ಅನುಸಂಧಾನ ಮಾಡಬೇಕು ಅಂತ ಕೇಳಿದ್ರೆ ಬಿಂಬರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಪ್ರತಿಬಿಂಬನಾಗಿರ್ತಕ್ಕಂಥ ಜೀವನಿಗೆ ಅವನ ಅನುಸಾರ ಸುಖ ಉಂಟು ಮಾಡೋದಕ್ಕಾಗಿ ಜೀವರ ಶರೀರದಲ್ಲಿ ಅಂತಃಕರಣದಲ್ಲಿ ಇಂದ್ರಿಯಗಳಲ್ಲಿ ಆ ಜೀವರಲ್ಲಿರುವ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಹೀಗೆ ಅನಂತ ರೂಪಗಳಿಂದ ಇದ್ದು ವಿಶ್ವಭೋಗ ಮಾಡ್ತಾನೆ ಅನ್ನೋ ಅನುಸಂಧಾನದಿಂದ ಸ್ನಾನ ದಾನ ಯಜ್ಞ ಭೋಜನ ಎಲ್ಲ ಕರ್ಮಗಳನ್ನು ವಾಂಗ್ಮಯವಾಗಿರ್ತಕ್ಕಂಥ ಸ್ತೋತ್ರಾದಿಗಳು ಶಾರೀರಿಕವಾಗಿರ್ತಕ್ಕಂಥ ಪ್ರದಕ್ಷಿಣೆ ನಮಸ್ಕಾರ ಇತ್ಯಾದಿ ಕರ್ಮಗಳು ಎಲ್ಲವನ್ನು ಕೂಡ ಭಗವಂತನಿಗೆ ಸದಾಕಾಲ ಅರ್ಪಣೆ ಮಾಡಬೇಕು ಹಿಂದೆ ಹೇಳಿದ್ರಲ್ಲ ನದಿಯ ಜಲ ನದಿಗೆರವ ತರದಂದದಲ್ಲಿ ಭಗವದ್ದತ್ತ ಕರ್ಮಗಳನ್ನು ಉದದಿಶೆಯನಿಗೆ ಅರ್ಪಿಸುತ್ತಾ ವ್ಯಾವೃತ್ತ ನೀನಾಗು ಅಂತ ಹೀಗೆ ಭಗವಂತನೇ ಅನಂತ ರೂಪಗಳಿಂದ ನಿಂತು ನಮ್ಮಲ್ಲಿ ಮಾಡಿಸಿದ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಹೇಗೆ ಅಂದರೆ ಹಿಂದಿನ ಪದ್ಯದಲ್ಲಿ ತಿಳಿಸಿದಂತೆ ನದಿ ನೀರನ್ನು ತಗೊಂಡು ಅಲ್ಲೇ ನದಿಯಲ್ಲೇ ಅರ್ಘ್ಯವನ್ನು ಬಿಡ್ತೀವಿ ಆ ನದ್ಯಾಭಿಮಾನಿ ದೇವತೆಗಳನ್ನು ವಾಯುದೇವರನ್ನು ಪರಮಾತ್ಮನನ್ನು ಸ್ಮರಣೆ ಮಾಡಿ ಹೇಗೆ ಬಿಡ್ತೀವೋ ಆಗ ಅನಂತ ಫಲವನ್ನು ಪ್ರಾಪ್ತಿ ಮಾಡ್ತಾನೋ ಭಗವಂತ ಕೊಡ್ತಾನೋ ಅದೇ ರೀತಿಯಾಗಿ ಭಗವಂತನೇ ಮಾಡಿಸಿರುವ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕು ಈ ರೀತಿಯಾಗಿ ಈ ಕರ್ಮದಲ್ಲಿ ಸ್ವಾತಂತ್ರ್ಯ ಅನ್ನೋದಾದರೆ ಅದು ಪರಿಪೂರ್ಣವಾಗಿ ಭಗವಂತನದ್ದು ನನ್ನದೇನಿದ್ರು ಅಧೀನ ಕರ್ತೃತ್ವ ಭಗವಂತನ ಅಧೀನದಲ್ಲಿ ಈ ರೀತಿಯಾಗಿ ಕರ್ಮವನ್ನು ಆಚರಣೆ ಮಾಡಿದ್ದಷ್ಟೇ ಅಂತ ಈ ರೀತಿಯಾಗಿ ನಹಂ ಕರ್ತ ಪೂಜಾ ಕರ್ಮ ಕರ್ಮಚಾಕಿಲಂ ಅಂತ ಈ ರೀತಿಯಾಗಿ ಕರ್ಮ ಸಮರ್ಪಣೆಯನ್ನು ಇಲ್ಲಿ ತಿಳಿಸಿದ್ದಾರೆ ಆದ್ದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪುನರುಕ್ಷಿ ಪುನರುಕ್ತಿ ದೋಷ ಅನ್ನೋದಿಲ್ಲ ಸಂದೇಹಿಸದೆ ಅರ್ಪಿಸು ದಿನ ದಿನದೇ ಅರ್ಪಿಸು ಸಂಶಯಾತ್ಮ ವಿನಶ್ಯತಿ ಅಂಥೇಳಿ ಜೀವರ ಇಂದ್ರಿಯಗಳಿಗೆ ಗೋಚರ ಆಗದೇ ಇರತಕ್ಕಂಥ ಸ್ವಾಕ್ಯ ರಸವನ್ನು ಭಗವಂತ ತಾನು ಸ್ವೀಕಾರ ಮಾಡ್ತಾನೆ ಭಗವಂತ ಪೂರ್ಣಾನಂದನಾಗಿದ್ದರೂ ಕೂಡ ಭುಂಕ್ತೆ ಹರಿಹಿ ಶುಭಾನ್ ಪೋಗಾನ್ ಇಂದ್ರಿಯೇಶು ವ್ಯವಸ್ಥಿತ ಪೂರ್ಣಾನಂದೋಪಿ ಭಗವಾನ್ ಕ್ರೀಡೆಯ ಭುಂಕ್ತ ಏವತು ಲೀಲೆಯಿಂದ ಜೀವರ ಇಂದ್ರಿಯಗಳಲ್ಲಿ ಇದ್ದು ವಿಷಯ ಪದಾರ್ಥಗಳಲ್ಲಿದ್ದು ಆ ವಿಷಯ ಪದಾರ್ಥಗಳಲ್ಲಿರ್ತಕ್ಕಂಥ ಸ್ವಾಕ್ಯರಸವನ್ನು ಭಗವಂತ ಸ್ವೀಕಾರ ಮಾಡಿಯೇ ಮಾಡ್ತಾನೆ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಇಲ್ಲ ಆದ್ದರಿಂದ ಸಂದೇಹಿಸದೆ ಅರ್ಪಿಸು ಸ್ಥೂಲವಾದ ಭಾಗ ಜೀವರ ಶರೀರಕ್ಕೆ ಇಂದ್ರಿಯಕ್ಕೆ ಗೋಚರ ಆಗತ್ತೆ ಜೀವರದನ್ನು ಉಣ್ತಾರೆ ಅಗೋಚರವಾಗಿರ್ತಕ್ಕಂಥ ಸೂಕ್ಷ್ಮ ಭಾಗವನ್ನು ಅಪ್ರಾಕೃತ ರಸವನ್ನು ಆ ದೇವತೆಗಳಿಗೆ ಉಣಿಸ್ತಾನೆ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಸ್ವಾಕ್ಯ ರಸವು ಕೂಡ ಸೂಕ್ಷ್ಮ ಅತಿ ಸೂಕ್ಷ್ಮವಾಗಿರೋದು ಅದನ್ನು ತಾನು ಭೋಗ ಮಾಡ್ತಾನೆ ಭಗವಂತ ಹೀಗೆ ಭಗವಂತ ಉಣ್ತಾನೆ ಆದ್ದರಿಂದ ಈ ವಿಷಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಪಡಬೇಡ ಸಂದೇಹ ಮಾಡದೆ ವಿಷಯ ಭೋಗವನ್ನು ಭಗವಂತನಿಗೆ ಸಮರ್ಪಣೆ ಮಾಡು ದಿನ ದಿನದೇ ಅರ್ಪಣೆ ಮಾಡು ಅಂತ ಹೀಗೆ ಮಾಡಿದ್ರೆ ಫಲ ಏನು ಅಂದರೆ ಸುಖವಿ ತಾನತರ ಸಂತೈಪ ಲೀಲೆಯಿಂದ ಉಣ್ತಾನೆ ಅವನಿಗೇನು ಪ್ರಯೋಜನ ಇಲ್ಲ ಅವನಿಗೆ ಪ್ರಯೋಜನ ಇಲ್ಲ ಅಂತ ಆದಮೇಲೆ ಯಾರಿಗೂ ಪ್ರಯೋಜನ ಇಲ್ಲ ಅಂತ ಅರ್ಥ ಅಲ್ಲ ಜೀವರಿಗೆ ಅದರಿಂದ ಭಕ್ತರಿಗೆ ಪ್ರಯೋಜನ ಅನ್ನೋದು ಇದ್ದೇ ಇದೆ ಆದ್ದರಿಂದ ಲೀಲೆಯಿಂದ ಭಗವಂತ ಮಾಡುವ ಈ ಕಾರ್ಯವನ್ನು ಉಪಾಸನೆ ಮಾಡಬೇಕು ಅದರಿಂದ ಮಹಾಫಲ ಅನ್ನೋದಿದೆ ಭಗವಂತ ಅವರಿಗೆ ಸಂತೈಪ ಸುಖವಿತ್ತು ಸಂತೈಪ ಅವರ ಸ್ವರೂಪ ಸುಖವನ್ನು ಅಭಿವ್ಯಕ್ತಿ ಮಾಡಿಕೊಟ್ಟು ರಕ್ಷಣೆಯನ್ನು ಮಾಡ್ತಾನೆ ದುಃಖಕ್ಕೆ ಕಾರಣವಾಗಿರ್ತಕ್ಕಂಥ ಈ ಸಂಸಾರವನ್ನು ಪರಿಹಾರ ಮಾಡ್ತಾನೆ ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ ಇಂಥ ಕೀಳು ಕರ್ಮವನ್ನು ಅರ್ಪಣೆ ಮಾಡಿದರೆ ಭಗವಂತ ಸ್ವೀಕಾರ ಮಾಡ್ತಾನ ಅಂತ ಸಂಶಯ ಬಂದರೆ ತೃಣಜಲದೇನು ತಾನುಂಡ ಅನವರತ ಪಾಲ್ಗರೆವತರಮಂತೆ ಹಸುವಿಗೆ ಒಂದಿಷ್ಟು ಹುಲ್ಲು ನೀರು ಹಾಕಿದ್ರೆ ಸಾಕು ಸಂತೋಷದಿಂದ ಉಂಡು ನಲಿತಾ ಇದೆ ಅದೇ ರೀತಿಯಾಗಿ ಭಗವಂತನನ್ನು ಕೂಡ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತ್ಯ ಪ್ರಯಚ್ಛತಿ ಯಾರು ಭಕ್ತಿಯಿಂದ ಒಂದು ದಳ ಶ್ರೀ ತುಳಸಿ ಬಿದ್ದು ಗಂಗೋದಕವನ್ನು ಅರ್ಪಣೆ ಮಾಡಿದ್ರು ಕೂಡ ಭಗವಂತ ಸ್ವೀಕಾರ ಮಾಡ್ತಾನೆ ಹಾಗಾದ್ರೆ ಯಾವ ರೀತಿಯಾಗಿರ್ತಕ್ಕಂಥದ್ದನ್ನು ಸಮರ್ಪಣೆ ಮಾಡಬೇಕು ಅಂದರೆ ನತು ಅವಿಹಿತ ಪತ್ರಾದಿ ವಿಹಿತವಲ್ಲದಿದ್ದದ್ದನ್ನು ಅರ್ಪಣೆ ಮಾಡೋದಲ್ಲ ವಿಹಿತವಾದದ್ದನ್ನೇ ಅರ್ಪಣೆ ಮಾಡಬೇಕು ಭಕ್ತಿಯಿಂದ ಅರ್ಪಣೆ ಮಾಡಬೇಕು ಸಂದೇಹಿಸದೆ ಅರ್ಪಿಸಬೇಕು ದಿನ ದಿನದೇ ಅರ್ಪಿಸಬೇಕು ಅಂತ ದಾಸರಲ್ಲಿ ಮಾರ್ಗದರ್ಶನವನ್ನು ಮಾಡ್ತಾರೆ ಹೀಗೆ ಅರ್ಪಣೆ ಮಾಡಿದ್ರೆ ತೃಣಜರ ದೇಯನು ತಾನು ಪಾಲುಗರವತರನಂತೆ ಹಸು ಅಮೃತ ಸದೃಶವಾಗಿರ್ತಕ್ಕಂಥ ಹಾಲನ್ನೇ ಕೊಡ್ತಾ ಇದೆ ಹಾಗೆ ಭಗವಂತ ಜ್ಞಾನಾಮೃತವನ್ನು ಪಾನ ಮಾಡಿಸಿ ಕೊನೆಗೆ ಪರಂಪರೆಯಲ್ಲಿ ಮೋಕ್ಷವನ್ನೇ ಕೊಡ್ತಾನೆ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣ